ಕಾಂಪಿಲ್ಯ ನಗರದಲ್ಲಿ ಇನ್ನೂ ದೂರದಲ್ಲಿದ್ದಂತಹ ಆ ದ್ರೌಪದಿ ವಿವಾಹದ ದಿವಸವನ್ನು ಎದುರು ನೋಡ್ತಾ ದಿನಕ್ಕೊಂದು ವೀದಿಯಲ್ಲಿ ಭಿಕ್ಷೆ ತೆಗೀತಾ ಸುಖವಾಗಿ ಕಾಲ ಕಳೀತಾ ಇದ್ದರು ಪ್ರಯಾಣ ಮಾಡಿ ಅವರು ಬಂದಿದ್ದು ಹದಿನಾರನೇ ದಿವಸ ಎಪ್ಪತ್ತೈದನೇ ದಿವಸಕ್ಕೆ ಅಲ್ಲಿ ಪೂರ್ಣಾಹುತಿ ಹೋಮ ಹವನ ನಡೆದು ಸ್ವಯಂವರ ನಡೆಯಬೇಕು ಆ ಸ್ವಯಂವರದಲ್ಲಿ ಅತ್ಯಂತ ಸುಂದರಿಯು ಮಹಾಬಲಿಷ್ಠನಾದ ದೃಪದಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವೇನಿತ್ತು ಆ ಸೈನ್ಯದ ಬಲವೂ ತಮಗೆ ಬೇಕು ಎಂಬುದಾಗಿ ಬಯಸಿಕೊಂಡು ವಿವಾಹಕ್ಕೆ ದ್ರೌಪದಿ ಕೈ ಹಿಡಿಯುವುದಕ್ಕೆ ಕಾತರರಾಗಿ ಅನೇಕ ಕಡೆಗಳಿಂದ ವೀರಾಧಿವೀರರೆಲ್ಲ ಬಂದಿದ್ದರು ಪೊಲಿಟಿಕಲ್ ಮ್ಯಾರೇಜಸ್ ಅಂತ ಹೇಳಬಹುದು ಮದುವೆ ಆಗುವುದು ಕನ್ಯಾವರದಿಂದ ಲೋಕಕ್ಕೆ ಒಳ್ಳೆಯ ಮಕ್ಕಳು ಬರಬೇಕು ಅಂತ ಸಾಮಾನ್ಯವಾಗಿ ಹೇಳ್ತೇವೆ ರಾಜಕೀಯದಲ್ಲಿ ಒಂದು ಕುಟುಂಬದಿಂದ ಕನ್ಯೆಯನ್ನು ತಗೊಂಡ್ರೆ ಅವರ ಬಲ ನಮಗೆ ಬರುತ್ತೆ ಎನ್ನುವ ದೃಷ್ಟಿಯಿಂದ ಇದೊಂದು ದುಷ್ಟ ಪದ್ಧತಿ ಇತ್ತು ಮಹಾಭಾರತ ಕಾಲದಲ್ಲಿ ಅನೇಕ ಸ್ತ್ರೀಯರು ಹೀಗೆ ಬಲಿಯಾಗ್ತಾ ಇದ್ದರು ಕೃಷ್ಣ ಪತ್ನಿಯರಲ್ಲಿ ಅನೇಕರು ತಾವಾಗಿ ಒಲಿದು ರುಕ್ಮಿಣಿ ಕಥೆಯನ್ನು ಕೇಳಿದ್ದೇವೆ ಕೇಕೈ ರಾಜಪುತ್ರಿ ವಿಂದಾನುವಿಂದರ ತಂಗಿ ಕಥೆಯನ್ನು ಕೇಳಿದ್ದೇವೆ ಅವರೆಲ್ಲರ ಸರಿಯನ್ನು ಬಿಡಿಸಿ ಸಮಾಜ ಸುಧಾರಕನಾಗಿ ಶ್ರೀಕೃಷ್ಣ ಸ್ವಾಮಿ ಅದ್ಭುತವಾದ ಪವಾಡಗಳನ್ನು ಮಾಡಿದ ಈಗ ದ್ರೌಪದಿ ಕಷ್ಟವನ್ನೇ ಬಿಡಿಸಬೇಕು ದ್ರೌಪದಿ ಕೈ ಹಿಡಿಯೋದಕ್ಕೆ ಯಾರ್ಯಾರು ಬಂದಿದ್ದಾರೆ ಒಂದು ಅಧ್ಯಾಯ ತುಂಬ ಇಪ್ಪತ್ನಾಲ್ಕು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ದುರ್ಯೋಧನ ಬಂದಿದ್ದ ತಮ್ಮಂದರ ಜೊತೆಯಲ್ಲಿ ನಾವು ಯಾರಾದರೊಬ್ಬರು ಅವ್ರು ಏನು ಪಣ ಇಡ್ತಾರೆಯೋ ಅದರಲ್ಲಿ ಗೆದ್ದು ದ್ರೌಪದಿಯನ್ನು ಕೈ ಹಿಡಿಯಬೇಕು ಯುಜುತ್ಸು ಎಂಬುವನು ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಕ್ಷತ್ರಿಯನಲ್ಲದ ಪುತ್ರ ಧರ್ಮಾತ್ಮನಾದವನು ದುರ್ಯೋಧನ ಜೊತೆಗೆ ಕರ್ಣ ಬಂದಿದ್ದ ಶಕುನಿ ಬಂದಿದ್ದ ಅಶ್ವತ್ಥಾಮ ಬಂದಿದ್ದ ಅವನಿಗೆ ಯಾಕೆ ಬೇಕಾಗಿತ್ತು ದ್ರೌಪದಿ ಭೋಜರಾಜ ಬಂದಿದ್ದ ವಿರಾಟ್ ರಾಜ ಬಂದಿದ್ದ ವಿರಾಟ್ ರಾಜನ ಜೊತೆಯಲ್ಲಿ ಉತ್ತರ ಕುಮಾರನು ಬಂದಿದ್ದ ಶ್ವೇತನೆಂಬವನು ಶಂಕನೆಂಬವನು ಬಂದಿದ್ದ ವೃದ್ಧಕ್ಷೇಮಿ ಎಂಬವನು ಬಂದಿದ್ದ ಸುಶರ್ಮ ತ್ರಿಗರ್ತ ರಾಜ ಬಂದಿದ್ದ ಸುಕೇತು ಬಂದಿದ್ದ ಸುಚಿತ್ರ ಸೂರ್ಯಧ್ವಜ ಪೌಂಡ್ರಕಃ ನಾನೇ ವಾಸುದೇವ ಅಂತ ಹೇಳಿಕೊಂಡು ಚತುರ್ಭುಜಗಳನ್ನು ಬಡಗೀರ ಕೈಯಲ್ಲಿ ನಾಲ್ಕು ತೋಳು ಶಂಖಚಕ್ರ ಮಾಡಿಸಿಕೊಂಡು ಕೃಷ್ಣನ ಕೈಯಲ್ಲಿ ಸಾಯುವವನು ಭಗದತ್ತ ಬಂದಿದ್ದ ನರಕಾಸುರನ ಮಗ ಕಳಿಂಗರಾಜ ಬಂದಿದ್ದ ಶಲ್ಯ ಬಂದಿದ್ದ ಬೃಹದ್ಬಲ ಸಂಕರ್ಷಣ ವಾಸುದೇವ ಬಲರಾಮನು ಬಂದಿದ್ದ ಕೃಷ್ಣನು ಬಂದಿದ್ದ ಇವರು ಕನ್ಯಾರ್ಥಿಗಳಾಗಿ ಬಂದಿರಲಿಲ್ಲ ಎಲ್ಲ ಸ್ವಯಂವರ ಏರ್ಪಡಿಸಿ ಸುಲಲಿತವಾಗಿ ನಡೆದು ಪಾಂಡವರು ಕಾಣಿಸಿಕೊಳ್ಳಬೇಕು ಲೋಕಕ್ಕೆ ಎನ್ನುವ ಸಂಕಲ್ಪದಿಂದ ಪ್ರಕಟಿಸುವುದಕ್ಕಾಗಿ ಬಂದಿದ್ದರು ಅದೇ ಹೊತ್ತಿನಲ್ಲಿ ಕೃಷ್ಣನ ಮಕ್ಕಳಲ್ಲಿ ಸಾಂಬ ಬಂದಿದ್ದ ಚಾರುದೇಷ್ಣ ಪ್ರದ್ಯುಮ್ನ ಮಗ ಅಕ್ರೂರ ಸಾತ್ಯಕಿ ಉದ್ಧವ ಕೃತವರ್ಮ ಹಾರ್ದಿಕ್ಯ ಬಿಡೂರಥ ಶಂಖ ವಾತಪತಿ ಜಿಲ್ಲಿ ಪಿಂಡಾರಕ ಸೌರಾಷ್ಟ್ರ ದೇಶದವನು ಭಗೀರಥಃ ರಾಮಾಯಣದವನಲ್ಲ ಇವನು ಬೇರೆಯವನು ಬೃಹತ್ ಕ್ಷತ್ರ ಸೈಂಧವ ಧೃತರಾಷ್ಟ್ರನ ಅಳಿಯ ಅವನು ದುಶಳೆಯ ಗಂಡ ಬೃಹದ್ರಥಃ ಕೈ ಕೈತವ ಪಂಚಕ ಜೂಜಾಟದಲ್ಲಿ ಎಂಥವ್ರನ್ನೂ ಸೋಲಿಸಬಲ್ಲವನು ಶಕುನಿಯ ಮಗ ಉಲೂಕ ಅಂದರೆ ಗೂಬೆ ಅಂತ ಅರ್ಥ ಯಾರ್ಯಾರು ಮಕ್ಕಳಿಗೆ ಹೆಸರಿಡ್ತಾರೆ ನೋಡಿ ಶಿಶುಪಾಲ ಬಂದಿದ್ದ ಜರಾಸಂಧ ಬಂದಿದ್ದ ಇನ್ನೂ ಅನೇಕಾನೇಕ ದೊರೆಗಳೆಲ್ಲ ಬಂದಿದ್ದರು ವಯಸ್ಸಿನ ತಾರತಮ್ಯವಿಲ್ಲ ಮುದುಕರು ಚಿಕ್ಕವರು ಮಧ್ಯ ವಯಸ್ಸಿನವರು ಎಲ್ಲ ಸೇರಿಬಿಟ್ಟಿದ್ದಾರೆ ಆ ಎಪ್ಪತ್ತೈದನೇ ದಿವಸ ಬಂತು ಏನು ಕನ್ನಡ ಭಾರತದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ದ್ರೌಪದಿ ದೇವಿಯ ಸೌಂದರ್ಯವನ್ನು ನಮ್ಮ ಕನ್ನಡದ ಕವಿ ಇಪ್ಪತ್ತೊಂದು ಸುಂದರ ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾನೆ ಮೂಲದಲ್ಲಿ ವೇದವ್ಯಾಸರು ತುಂಬ ಗಂಭೀರವಾಗಿ ಒಂದೆರಡು ಶ್ಲೋಕದಲ್ಲಿ ಮುಗಿಸಿಬಿಟ್ರು ದ್ರೌಪದಿ ಮೊದಲು ನಿಮ್ಗೆ ಕಾಣಿಸುವುದು ಇದೇ ಸಂದರ್ಭದಲ್ಲಿ ದೃಷ್ಟಜುಮ್ನ ಸಭೆಗೆ ಬಂದ ಬಿಚ್ಚುಗತ್ತಿ ಪಹರೆಯಲ್ಲಿ ತಂಗಿಯನ್ನು ಕರ್ಕೊಂಡು ಬಂದು ಒಂದು ಸುತ್ತೆಲ್ಲರ ರಾಜರ ಮುಂದೆ ಓಡಾಡಿಸಿ ಹೇಳ್ತಾನೆ ದೇಶ ವಿದೇಶಗಳಿಂದ ಬಂದಿರತಕ್ಕ ರಾಜಾಧಿರಾಜರೇ ಮಹಾರಾಜರೇ ನನ್ನ ತಂಗಿ ಕೈಯಲ್ಲಿದೋ ಪುಷ್ಪಮಾಲೆ ಹಿಡ್ಕೊಂಡಿದ್ದಾಳೆ ಅವಳು ಮಾಲೆ ಯಾರಿಗೆ ಹಾಕ್ತಾರೆ ಎನ್ನುವುದನ್ನು ಈಗ ನೀವು ನಿರ್ಣಯ ಮಾಡಬೇಕು ಇದಕ್ಕಾಗಿ ನಾವು ಒಂದು ವೀರ ಪಣವನ್ನು ಇಟ್ಟಿದ್ದೇವೆ ಕೆಳಗಡೆ ಒಂದು ಕೊಪ್ಪರಿಗೆಯಲ್ಲಿ ಎಣ್ಣೆಯನ್ನು ಇಟ್ಟಿದ್ದೇವೆ ಅದು ಗಾಜಿನ ಕನ್ನಡಿ ಅಂತ ನೀವು ಭಾವನೆ ಮಾಡಿಕೊಳ್ಳಬೇಕು ಅದರ ಮೇಲ್ಗಡೆಯಲ್ಲಿ ಎತ್ತರದಲ್ಲಿ ಒಂದು ಚಕ್ರ ಸುತ್ತಾಡ್ತಾ ಒಂದು ಯಂತ್ರದ ಮಧ್ಯದಲ್ಲಿ ಒಂದು ಮೀನು ಸರಸರ ಸರ ಅಂತ ಓಡಾಡ್ತಾ ಇದೆ ಮೀನಿನ ಕೆಳಗಡೆ ಚಕ್ರ ಓಡಾಡ್ತಾ ಇರ್ತದೆ ಆ ಚಕ್ರದ ನಡುವೆ ಹಲ್ಲುಗಳಲ್ಲಿ ಸಂಧಿಗಳಿವೆ ಯಾಮನೊಬ್ಬ ಮಹಾವೀರ ನೂರು ಬಾಣಗಳ ಪ್ರಯೋಗದ ಅಂತರದಲ್ಲಿ ಮೇಲ್ಗಡೆಯಾಗಿ ನೋಡದೆ ಮೇಲಿರ್ತಕ್ಕ ಮತ್ಸ್ಯವನ್ನು ಆ ಯಂತ್ರವನ್ನು ಎಣ್ಣೆ ಕೊಪ್ಪರಿಗೆಯಲ್ಲಿ ಕಂಡು ಇಲ್ಲಿಂದ ಗುರಿ ಇಟ್ಟು ಮೇಲಕ್ಕೆ ಬಿಟ್ಟು ಒಂದನೇ ಬಾಣ ವ್ಯರ್ಥವಾದರೂ ಮೂರು ಬಾಣ ಪ್ರಯೋಗದೊಳಗೆ ಆ ಮತ್ಸ್ಯದ ಕಣ್ಣಿಗೆ ಚಲಿಸುವ ಮೀನಿನ ಕಣ್ಣಿಗೆ ಬಾಣದ ಗುರಿಯನ್ನು ಇಟ್ಟು ಯಾವನು ಹೊಡಿತಾನೆಯೋ ಅವನಿಗೆ ಮಾತ್ರ ನನ್ನ ತಂಗಿಯನ್ನು ಕೊಡ್ತೇವೆ ಎಂಬುದಾಗಿ ಹೇಳಿ ಭೇರಿ ಶಂಖ ವಾದ್ಯಗಳೆಲ್ಲ ಮೊಳಗುತ್ತಾ ಇವೆ ಈ ಘೋಷಣೆ ನಮಗೆ ಈ ಪ್ರಶ್ನೆ ಈ ಯಂತ್ರ ಇಡುವಂತೆ ಮಾಡಿದವರು ಯಾರು ಏರ್ಪಾಡು ಮಾಡಿಕೊಟ್ಟವ್ರು ಯಾರು ನಮಗನ್ನಿಸ್ತದೆ ಕೃಷ್ಣನೇ ಮಾಡಿರಬೇಕು ಅಂತ ಮೂಲದಲ್ಲಿ ಇದು ಸ್ಪಷ್ಟವಿಲ್ಲ ಆದರೆ ಕೃಷ್ಣ ಅಲ್ಲಿ ಮೊದಲೇ ಬಂದಿದ್ದಾನೆ ಕುಂಬಾರನ ಮನೆಯಲ್ಲಿ ಭೇಟಿ ಆಗ್ತಾನೆ ಅವನು ಪಾಂಡವರು ಎಲ್ಲೆಲ್ಲಿ ಹೋದರೂ ಅವರ ಜಾಡನ್ನೇ ನೋಡ್ತಾ ಬಂದಿದ್ದಾನಾದ್ದರಿಂದ ಇಂಥದೊಂದು ಯಂತ್ರವನ್ನು ಅದು ಚಲಿಸುವ ಮೀನು ದೊಡ್ಡ ಚಕ್ರ ಅದಕ್ಕೆ ಯಂತ್ರಕ್ಕೆ ಮೇಲ್ಗಡೆ ಕೆಳಗಡೆ ರಕ್ಷಣೆಯನ್ನು ಹಾಕಿದ್ದಾರೆ ರಂಧ್ರದಲ್ಲಿ ಬಾಣ ಪ್ರಯೋಗ ಮಾಡಬೇಕು ಆ ರಂಧ್ರವನ್ನು ಹಾಯ್ದು ಮೀನು ಓಡುವ ಮೀನಿನ ಕಣ್ಣಿಗೆ ಬಾಣ ಬೀಳಬೇಕು ಅಂದರೆ ಜಗದೇ ಕವೀರ ಅರ್ಜುನರಿಗೆ ಮಾತ್ರ ಬಗ್ಗಬೇಕು ಬೇರೆಯವರಿಗೆ ಬಗ್ಗಿರಬಾರದು ಅಂಥದ್ದೊಂದು ಯಂತ್ರವನ್ನು ರಾಜನಿಗೆ ಹೇಳಿ ಈ ಯಂತ್ರವನ್ನು ಇಳಿಸಲಿಕ್ಕೆ ಶ್ರೀಕೃಷ್ಣನೇ ಮಾಡಿರಬೇಕು ಅಂತ ನಮಗೆ ಅನ್ನಿಸ್ತದೆ ಸ್ಪಷ್ಟವಾಗಿ ಹೇಳುವುದಕ್ಕೆ ಅವಕಾಶವಿಲ್ಲ ಈ ಕಡೆಯಲ್ಲಿ ದ್ರೌಪದರಾಜನಿಗೂ ಅಂಥದ್ದೊಂದೇ ಬೇಕಿತ್ತು ತನ್ನನ್ನು ಹಿಂಗಟ್ಟು ಮುರಿ ಕಟ್ಟಿ ದ್ರೋಣನ ಮಂಚಕ್ಕೆ ಕಟ್ಟಿದ ಅರ್ಜುನನಲ್ಲಿ ಕೋಪ ಮತ್ತು ದ್ವೇಷದ ಬದಲು ಪರಮಪ್ರೀತಿ ಉಂಟಾಗಿ ಇಂಥವ್ ನನ್ನ ಮನೆ ಅಳಿಯನಾದರೆ ಅವನಿಂದಲೇ ದ್ರೋಣನ ಕೊಲ್ಲಿಸಬಹುದಾದ್ದರಿಂದ ಅರ್ಜುನನೇ ಅಳಿಯಾಗಬೇಕು ಅಂತ ಅವನ ಹಠ ಅರ್ಜುನ ಇಲ್ಲಿ ಕಾಣಿಸ್ಕೋಬೇಕು ಅಂತ ಕೃಷ್ಣನ ಹಠ ದ್ರೌಪದಿ ಬೇರೆಯವ್ರ ಪಾಲಾಗಬಾರದು ಅಂತ ಕೃಷ್ಣನ ಹಠ ಈ ಮೂರನ್ನೂ ತಾಳೆ ಮಾಡಿಕೊಂಡ್ರೆ ಮತ್ಸ್ಯಯಂತ್ರವನ್ನು ಅಲ್ಲಿ ಇಡಿಸುವ ಯತ್ನವನ್ನು ಶ್ರೀಕೃಷ್ಣನೇ ಉಪಾಯನ ಮಾಡಿರಬೇಕು ಅಂತ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ದೃಷ್ಟ್ವಾತು ತಂ ದ್ರೌಪದಿ ಈ ಕಡೆಯಲ್ಲಿ ಒಬ್ಬೊಬ್ಬರಾಗಿ ಬಂದರು ನೋಡಿದರು ಕೆಲವರು ಬಿಲ್ಲನ್ನು ಮುಟ್ಟಿ ನೋಡಿಯೇ ಹೋಗಿಬಿಟ್ರು ಈ ಒಂದು ಒಳ್ಳೆ ನಗೆಗಡಲಲ್ಲಿ ಬರೆದಿದ್ದಾನೆ ಕುಮಾರವ್ಯಾಸ ಉಳಿದವರು ಹಾಸ್ಯ ಮಾಡ್ತಾರಂತೆ ಬಂದವರು ಯಾಕ್ರಿ ವಾಪಸ್ ಹೋದ್ರೆ ಇಲ್ಲೇ ಇಲ್ಲ ಸುಮ್ಮನೆ ಬಿಲ್ ನೋಡೋಣ ಅಂತ ಬಂದು ಯಂತ್ರ ನೋಡಿದ್ವು ಹೋದವು ಕೆಲವ್ರಿಗೆ ಬಿಲ್ ಎತ್ತೋದಕ್ಕಾಗಲಿಲ್ಲ ಉಳಿದವರಿಗೆ ಎಲ್ಲೆಲ್ಲಿಯೋ ದಿಕ್ಕು ಬೇರೆ ಬೇರೆ ಕಡೆಯಲ್ಲಿ ಭೇದನ ಮಾಡಿದರು ಜರಾಸಂಧ ಬಿಲ್ನ ಮೇಲೆ ಹಾಕ್ಕೊಂಡು ಕೆಳಗೆ ಬಿದ್ದ ಅಷ್ಟೊಂದು ಶಕ್ತಿವಂತನಾದ ಜರಾಸಂಧನಿಗೆ ಬಿಲ್ಲು ಬಗ್ಗಲಿಲ್ಲ ಕೆಲವರು ಹಗ್ಗ ಕಟ್ಟುವುದಕ್ಕೆ ಆಗಲಿಲ್ಲ ಬಹಳ ಆಶ್ಚರ್ಯವಾಯಿತು ಮಧ್ಯಾಹ್ನವಾಗ್ತಾ ಆಗ್ತಾ ಆಗ್ತಾ ಕರ್ಣ ಮೇಲಕ್ಕೆದ್ದ ಒಂದು ಕೈ ನೋಡಿ ಮೀಸೆ ತೆರವಿ ದುರ್ಯೋಧನ ಮುಖವನ್ನು ನೋಡಿ ಇದೋ ಈ ಯಂತ್ರವನ್ನು ನಾನು ಮೇಲಕ್ಕೆ ಬಗ್ಗಿಸಿ ಬಿಡುತ್ತೇನೆ ಮೀನನ್ನು ಹೊಡೆದು ಉರುಳಿಸಿ ಬಿಡುತ್ತೇನೆ ಅಂತ ಮೇಲಕ್ಕೆದ್ದಾಗ ದೃಷ್ಟ್ವಾತು ತಂ ದ್ರೌಪದಿ ವಾಕ್ಯ ಮುಚ್ಚೈ ಜಗಾದ ನಾಹಂ ವರಯಾಮಿ ಸೂತಂ ಸಾಮರುಷಃ ಸಂಪ್ರಸಮೀಕ್ಷ ಸೂರ್ಯಂ ತತ್ಯಾಜ ಕರ್ಣ ಸ್ಫುರಿತಂ ಧನುಸ್ತತಿ ಒಂದು ಕೂಟ ಶ್ಲೋಕ ಅರ್ಧ ಭಾಗ ಗೊತ್ತಾಗುತ್ತೆ ಅವನು ಬಿಲ್ಲೆತ್ತುವುದನ್ನು ನೋಡಿದ್ಲು ದ್ರೌಪದಿ ಮೇಲಿನಿಂದ ಮಾಳಿಗೆಯಿಂದ ಗಟ್ಟಿಯಾಗಿ ಜಗದ ವಾಕ್ಯ ಮುಚ್ಚೈ ಗಟ್ಟಿಯಾಗಿ ಹೇಳಿಬಿಟ್ಟು ಸಭೆಯಲ್ಲಿ ಈ ಸೂತಪುತ್ರ ಬಿಲ್ಲೆತ್ತುವುದು ಬೇಡ ಒಂದು ವೇಳೆ ಅವನಿಗೆ ಈ ಯಂತ್ರ ಬಗ್ಗಿದರೂ ನಾನು ಅವನು ವಿವಾಹವಾಗುವುದಿಲ್ಲ ನನಗಿಷ್ಟವಿಲ್ಲ ಅಂತ ಹೇಳಲಾಗಿ ಕರ್ಣನಿಗೆ ತುಂಬ ರೋಷ ಉಂಟಾಯಿತು ಸಾಮರುಷಃ ಸಂಪ ಸಮೀಕ್ಷ ಸೂರ್ಯಂ ಅಯ್ಯೋ ವಿಧಿಯೇ ಅಂತ ಬೈದುಕೊಂಡು ಅವಮಾನವನ್ನು ಸಹಿಸಿಕೊಂಡು ಸೂರ್ಯನನ್ನು ನೋಡಿ ಕೈ ಮುಗಿದು ಸಿಟ್ಟಿನಿಂದ ತತ್ಯಾಜ ಕರ್ಣ ಸ್ಫುರಿತಂ ಧನುಸ್ತತಿ ಬಿಲ್ಲನ್ನು ಕೆಳಗೆ ಒಗೆದು ಹೋಗಿಬಿಟ್ಟ ಅಲ್ಲಿಂದ ದ್ರೌಪದಿ ಮೇಲೆ ವೈರ ಕಾರುವುದಕ್ಕೆ ಆರಂಭವಾಯಿತು ಇದು ಗೋರಖ್ಪುರ ಪ್ರತಿಯಲ್ಲಿ ಅನೇಕ ಮಹಾಭಾರತ ಪ್ರತಿಗಳಲ್ಲಿ ಉಂಟು ದಾಕ್ಷಿಣಾತ್ಯ ಪ್ರತಿಯಲ್ಲಿ ಕುಂಭಕೋಣಂ ಎಡಿಷನ್ನಲ್ಲಿ ಈ ಶ್ಲೋಕ ಇಲ್ಲ ಅಂತ ಹೇಳ್ತಾರೆ ನಮಗಿಲ್ಲಿ ಪ್ರಶ್ನೆ ಏನು ಸಭೆಯಲ್ಲಿ ದ್ರೌಪದಿಯನ್ನು ಬೆತ್ತಲೆ ಮಾಡಿ ದುರ್ಯೋಧನ ತಲೆಯಲ್ಲಿ ಇಲ್ಲದೆ ಅಭಿಪ್ರಾಯ ಅವಳನ್ನು ಬೆತ್ತಲೆ ಮಾಡುವುದು ಸೇರೆ ಸುರಿಯುವುದು ಈ ದುಷ್ಟ ಯೋಜನೆಯನ್ನು ಕರ್ಣ ಮಾಡಿದ ಅದನ್ನು ಅನುಮೋದಿಸಿದ ಮಾತ್ರ ದುರ್ಯೋಧನ ದುರ್ಯೋಧನರಿಗಿಂತ ಕಾರಣ ಕೆಟ್ಟವನು ಅವನ ತಲೆಯಲ್ಲಿ ಇಷ್ಟೊಂದು ಕೋಪ ಬರುವುದಕ್ಕೇನು ಕಾರಣ ಆ ಕಾರಣ ಕೊಡುವುದಾದರೆ ಇದೇ ಕಾರಣ ದ್ರೌಪದಿ ಅಷ್ಟೊಂದು ತುಂಬಿದ ಸಭೆಯಲ್ಲಿ ಸೂತಪುತ್ರ ಅಂತ ಬೈದ್ರಲ್ಲ ಬೇರೆಯವರು ಬೈದರು ಸುಮ್ಮನೆ ಇರ್ತಿದ್ದ ಆ ಜಾಗದಲ್ಲಿ ಹೇಳಿಲ್ಲದೆ ಇದ್ದ ಸುಮ್ಮನೆ ಇರ್ತಾ ಇದ್ದ ಇನ್ನೇನು ತನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅನ್ನುವಾಗ ತನ್ನ ಪ್ರಗತಿಗೆ ಅಡ್ಡ ಬಂದಳಲ್ಲ ಎಂಬುದಾಗಿ ನಿನಗೊಂದು ಕೈ ತೋರಿಸ್ತೇ ನೋಡು ಅಂತ ಇಲ್ಲಿ ದ್ರೌಪದಿ ಮೇಲೆ ಇವನಿಗೆ ಕೋಪ ಮುಂದೆ ರಾಜಸೂಯ ಪರ್ವದಲ್ಲಿ ಸಭೆಯಲ್ಲಿ ನೀರಲ್ಲಿ ಬಿದ್ದು ಪಾಂಡವರು ಕೊಟ್ಟ ಬಟ್ಟೆಯನ್ನು ಉಟ್ಕೊಳ್ಬೇಕಾದ ಸ್ಥಿತಿಯಲ್ಲಿ ಕೊಳದಲ್ಲಿ ಬಿದ್ದ ದುರ್ಯೋಧನ ನೋಡಿ ಮತ್ತೆ ದ್ರೌಪದಿ ನಗುತ್ತಾಳೆ ಇದರಿಂದ ದ್ರೌಪದಿ ಮೇಲೆ ದುರ್ಯೋಧನನಿಗೂ ಕೋಪ ಬರುತ್ತೆ ಅನ್ನುವುದು ಮುಂದಿನ ಕಥೆಯ ಸಂದರ್ಭ ಈ ಸಣ್ಣ ಸಣ್ಣ ವಿವರಗಳನ್ನು ನಾವು ನೆನೆಸಬೇಕು ಹೀಗೆ ಕರ್ಣನನ್ನು ಬೇಡ ಅಂದುಬಿಟ್ಲು ಜರಾಸಂಧನಿಗೆ ಆಗಲಿಲ್ಲ ಶಿಶುಪಾಲನಿಗೆ ಬರಲಿಲ್ಲ ದುರ್ಯೋಧನ ಮೇಲೆ ಕೇಳಲೇ ಇಲ್ಲ ಬಂದವರೆಲ್ಲ ಸ್ತಬ್ಧರಾಗಿ ಹೋದರು ಮಧ್ಯಾಹ್ನ ಮುಗಿದು ಹೋಯಿತು ಬೃಷ್ಟಾನ್ನ ಭೋಜನವಾಯಿತು ಮಧ್ಯಾಹ್ನ ತಿರುಗಿ ಸಾಯಂಕಾಲ ಕೂತ್ಕೊಂಡ್ರು ಪಾಂಡವರು ಬದುಕಿದ್ದಾರೋ ಇಲ್ವೋ ದೃಷ್ಟದ್ಯುಮ್ನ ಏನೋ ಇದು ಕೃಷ್ಣ ಹೇಳಿದ ಅಂತ ಇಟ್ಬಿಟ್ವಲ್ಲ ಏನಾಯ್ತಪ್ಪ ಅಂತ ರಾಜ ಬೆವರ್ತಾ ಇದ್ದಾನೆ ದೃಷ್ಟದ್ಯುಮ್ನನಿಗೂ ಅಚಾತುರ್ಯವಾಯಿತು ಏನಾಯಿತು ಏನಾಯಿತು ಆ ಸಭೆಯಲ್ಲೇ ಇದ್ದಾರೆ ಪಾಂಡವರು ಬ್ರಾಹ್ಮಣರ ಮಧ್ಯದಲ್ಲಿ ಕೂತಿದ್ದಾರೆ ವಿಪರೀತ ಗಡ್ಡ ಮೀಸೆ ದಾಡಿಗಳು ಬೆಳೆದಿವೆ ಕಣ್ಣುಗಳು ಸುಕ್ಕಾಗಿವೆ ಯಾರೊಬ್ಬರೂ ಅವರನ್ನು ಪಾಂಡವರು ಅಂತ ಗುರುತು ಹಿಡಿಯುವ ಹಾಗಿಲ್ಲ ಎದುರುಗಡೆಯ ದುರ್ಯೋಧನ ಕೂತಿದ್ದಾನೆ ಇವರು ಪಾಂಡವರು ಅಂತ ಗೊತ್ತಿಲ್ಲ ಎದುರುಗಡೆಯೇ ಕೂತಿದ್ದಾನೆ ವಿರಾಟ್ ರಾಜ ಎದುರುಗಡೆಯೇ ಕೂತಿದ್ದಾನೆ ಜರಾಸಂಧ ಶಿಶುಪಾಲ ಕರ್ಣ ಕರ್ಣನಿಗೂ ಗೊತ್ತಾಗಲಿಲ್ಲ ಒಂದು ಆಶ್ಚರ್ಯವಾದ ಸಮಾಚಾರವನ್ನು ಹೇಳ್ತೇವೆ ಆಮೇಲೆ ತಂದೆಯನ್ನು ಪ್ರಾಯಶಃ ಕೃಷ್ಣನನ್ನು ಕೇಳಿಕೊಂಡು ದೃಷ್ಟದ್ಯುಮ್ನ ಸಭೆಯಲ್ಲಿ ಬಂದು ಕತ್ತಿಯನ್ನು ಬಿಚ್ಚು ಕತ್ತಿ ಪಹರೆ ಒಂದು ರೌಂಡ್ ಎಲ್ಲ ಸುತ್ತ ಹೋಗಿ ಹೇಳ್ತಾನೆ ಕ್ಷತ್ರಿಯರಿಗೆ ಯಾರಿಗೂ ಬಗ್ಲಿಲ್ಲವಾದ್ದರಿಂದ ಈಗ ಈ ಸ್ಪರ್ಧೆಯನ್ನು ಮತ್ಸ್ಯಯಂತ್ರವನ್ನು ಭೇದಿಸುವ ಅವಕಾಶವನ್ನು ನಾವು ಬ್ರಾಹ್ಮಣರಿಗೂ ನೀಡುತ್ತೇವೆ ಎಂಬುದಾಗಿ ಘೋಷಣೆ ಮಾಡಿದಾಗ ಶಲ್ಯ ಮೇಲೆ ಕೆದ್ದ ಹೇ ದುಷ್ಟ ಹೇ ದ್ರುಪದ ಮಹಾರಾಜ ಕ್ಷತ್ರಿಯರನ್ನೆಲ್ಲ ಕರೆಸಿ ನಮಗೆ ಅಪಮಾನ ಮಾಡುವುದಕ್ಕೋಸ್ಕರವಾಗಿ ಇಂಥದ್ದೊಂದು ಯಂತ್ರವನ್ನಿಟ್ಟು ಈಗ ಬ್ರಾಹ್ಮಣರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀಯ ಆದ್ದರಿಂದ ಸಂಹಾರ ಮಾಡಿಬಿಡ್ತೇನೆ ಅಂತ ಅವನು ಒಂದು ಕಡೆ ವಿಜೃಂಭಣೆ ಮಾಡ್ತಾ ಇದ್ದಾನೆ ಅದು ಹೇಗೆ ಶಮನವಾಯ್ತು ಆಮೇಲೆ ನೋಡೋಣ ಕರ್ಣ ಬೇರೆ ಸೇರಿಕೊಂಡ ಅವನ ಜೊತೆಯಲ್ಲಿ ಅಂದರೆ ಈ ವಿಭಿನ್ನ ಮತೀಯರು ಮತೀಯರು ಅಂತ ಹೇಳ್ತೇವಲ್ಲ ಸೋತವರೆಲ್ಲ ಒಂದು ಕಡೆ ಸೇರಿ ದ್ರುಪದನನ್ನು ಬಗು ಅಂತ ಒಂದು ಸಂಚನ ಮಾಡ್ತಾ ಇದ್ದಾರೆ ಈ ಕಡೆಯಲ್ಲಿ ಪಾಂಡವರ ಮಧ್ಯದಲ್ಲಿ ಅರ್ಜುನನನ್ನು ಕೃಷ್ಣ ಅಲ್ಲಿ ಧರ್ಮರಾಜ ಸ್ವಲ್ಪ ಪುಸಲಾಯಿಸ್ತಾ ನೋಡಪ್ಪ ಆ ಬಿಲ್ಯನರ ಏನಾರು ನೋಡು ಅಂತ ಮೇಲಕ್ಕೆದ್ದ ಅರ್ಜುನ ದೀರ್ಘವಾದ ಶರೀರವುಳ್ಳವನು ವರ್ಣನೆ ಮಾಡ್ತಾರೆ ಅದನ್ನು ನೋಡಿ ಕೃಷ್ಣನಿಗೆ ಪರಮ ಸಂತೋಷವಾಯಿತು ಚಪ್ಪಾಳೆ ಒಂದು ಹಾಕಲಿಲ್ಲ ತುಂಬ ಸಂತೋಷಪಟ್ಟ ಮೆಲ್ಲಗೆ ಹೇಳಿದ ಬಲರಾಮನ ಕಿವಿಯಲ್ಲಿ ನೋಡು ಬಂದಿದ್ದಾನೆ ನಮ್ಮ ಸ್ನೇಹಿತ ಅಂತ ಆಗ ಬಲರಾಮ ಹೇಳಿದ ಎಲ್ಲಿ ಸಂಭವ ಅದು ಕೃಷ್ಣ ಅವರೆಲ್ಲ ಬೆಂದು ಹೋದರು ಅರ್ಗಿನ ಮನೆಯಲ್ಲಿ ಅಂತ ಅಲ್ಲವೇ ನಾನು ನೀವು ಹೋಗಿ ದ್ವಾರಕೆಯಿಂದ ಹಸ್ತಿನಾವಚಿಯಲ್ಲಿ ತರ್ಪಣ ಬಿಟ್ಟಿದ್ದೇವಲ್ಲ ಯಮುನಾ ನದಿಯಲ್ಲಿ ಅದು ಕೃಷ್ಣ ಹೇಳಿದ ಸತ್ತವರಿಗೆ ತರ್ಪಣ ಕೊಡುವುದಕ್ಕಿಂತ ಬದುಕಿದವರಿಗೆ ತರ್ಪಣ ಕೊಡುವುದು ಬಹಳ ಶ್ರೇಷ್ಠ ಅವರ ಶಕ್ತಿ ವೃದ್ಧಿಯಾಗುತ್ತೆ ನಾವು ಕೊಟ್ಟ ತರ್ಪಣದಿಂದ ಬದುಕಿದ್ದಾರೆ ಪಾಂಡವರು ಗಟ್ಟಿಯಾಗಿ ಹೇಳುವ ಹಾಗೆಲ್ಲ ಸಭೆಯಲ್ಲಿ ನೋಡು ಮುಂದೆ ಏನು ಮೋಜು ನಡೆಯುತ್ತೆ ತಮಾಷೆ ನಡೆಯುತ್ತೆ ಅಂತ ಹೇಳಿದಾಗಿ ಧರ್ಮರಾಜನಿಗೆ ವಂದಿಸಿ ಅರ್ಜುನ ಭೀಮನಿಗೆ ವಂದಿಸಿ ಅಲ್ಲಿದ್ದ ಬ್ರಾಹ್ಮಣ ಶ್ರೇಷ್ಠರಿಗೆಲ್ಲ ವಂದಿಸಿ ಕ್ರಮವಾಗಿ ಮುಂದಕ್ಕೆ ಹೋಗ್ತಾನೆ ಇದು ಗಂಭೀರವಾದ ಪ್ರಸಂಗ ಮೂರು ಭಾರತದಲ್ಲಿ ನಮ್ಮ ಕನ್ನಡ ಭಾರತದಲ್ಲಿ ಬ್ರಾಹ್ಮಣರೆಲ್ಲ ಅರ್ಜುನನ್ನು ಜಗ್ಗಿಸಿ ಬೈತಾರೆ ಏನು ಉಪಾಧ್ಯರೇ ಮೇಲಕ್ಕೆದ್ರೆ ಏನು ಮಜ್ಜಿಗೆ ಹುಳಿನ ಅದು ಆ ಬಿಲ್ಲಂದ್ರೆ ಏನು ತಿಳ್ಕೊಂಡ್ರಿ ಏನು ಕೋಸಂಬ್ರಿ ರೀ ಪಜ ಪಲ್ಯ ರೀ ನಮ್ಗೆ ಯಾಕೆ ಅವಮಾನ ಮಾಡ್ತೀಯಪ್ಪ ವೇದಶಾಸ್ತ್ರದಲ್ಲಿ ಚರ್ಚೆ ಬೇಕಾದ್ರೆ ಮಾಡೋಣ ಈ ಸ್ಪರ್ಧೆ ಬೇಡ ನಮಗೆ ಅಂತ ಹೇಳಲಾಗಿ ಇದೊಂದು ವಿನೋದದ ಪ್ರಸಂಗವನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಇವನು ಹೋಗಿ ಕುಂತಿದೇವಿಯನ್ನು ತನ್ನ ಗುರು ದ್ರೋಣಾಚಾರ್ಯನನ್ನು ನೆನೆಸಿಕೊಂಡು ಮಂಡಿಯನ್ನು ಕೆಳಗೆ ಊರಿ ವೀರಮಂಡಿಯಲ್ಲಿ ಒಂದು ಸಲ ಮೇಲಿದ್ದ ಯಂತ್ರವನ್ನು ನೋಡಿ ಕೆಳಗೆ ಎಣ್ಣೆ ಕೊಬ್ಬರಿಗೆ ನೋಡಿ ಒಂದೇ ಸಲದ ಗುರಿಗೆ ಒಂದೇ ಬಾಣದಿಂದ ಆ ಮತ್ಸ್ಯ ಯಂತ್ರವನ್ನೇ ಕೆಡಹಿ ಎಣ್ಣೆ ಕೊಬ್ಬರಿಗೆ ತಳ್ಳಿಬಿಟ್ಟ ಮೀನಿನ ಕಣ್ಣಿಗೆ ಬಾಣ ಬಿತ್ತು ಇಡೀ ಯಂತ್ರವೇ ಕಳಚಿ ಹೋಯಿತು ಅದು ಮೇಲಿನಿಂದ ಕೆಳಗೆ ಬಿದ್ದು ಕೂಡಲೇ ದ್ರೌಪದಿ ತುಂಬ ಸಂತೋಷ ಪಡ್ತಾಳೆ ಸಭೆಯೆಲ್ಲ ಚಪಾಳೆ ಹಾಕುತ್ತೆ ಕೌರವರ ಮುಖ ಕಬ್ಬಿಟ್ಟು ಹೋಯಿತು ಕರ್ಣ ಮೇಲೆ ಕೆದ್ದ ಅರ್ಜುನ ಅಂತ ಗೊತ್ತಿಲ್ಲದೆ ಅವನ ಹತ್ರ ಬಂದು ಅವನನ್ನು ಆಲಿಂಗನ ಮಾಡಿಕೊಳ್ತಾನೆ ಎಷ್ಟು ವಿಚಿತ್ರವಾಗಿದೆ ನೋಡಿ ತುಷ್ಯಾಮಿತೆ ವಿಪ್ರಮುಖ್ಯ ಅಯ್ಯ ಬ್ರಾಹ್ಮಣೋತ್ತಮ ಬ್ರಾಹ್ಮಣರಲ್ಲಿ ಇಂಥವ್ರು ಇರ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ಭುಜವೀರ್ಯಸ್ಯ ಸಂಯೋಗೇ ನಿನ್ನ ತೋಳಿನ ಶಕ್ತಿ ಹೀಗಿರ್ಬೋದು ನನ್ನ ಕಲ್ಪನೆ ಇರಲಿಲ್ಲ ಅವಿಷಾದಸ್ಯ ಚ ಶಾಸ್ತ್ರಾರ್ಥ ವಿಜಯಸ್ಯ ಚ ಯಾರಿಗೂ ಬಗದೇ ಇರುವಂಥ ಈ ಬಿಲ್ಲು ಈ ಶಸ್ತ್ರ ಅಸ್ತ್ರಗಳ ವಿಜಯಿ ಈ ವಿಜಯ ನನಗೆ ಒಲಿಬೇಕಾದರೆ ಮಹಾಗುರುವಿನ ಸಂಪರ್ಕ ನನಗಿರಬೇಕು ದೈವಬಲ ಇರಬೇಕು ಕಿಂತಂ ಸಾಕ್ಷಾತ್ ಧನುರ್ವೇದ ಧನುರ್ವೇದವೇ ನಿನ್ನ ರೂಪದಲ್ಲಿ ಪ್ರತ್ಯಕ್ಷವಾಗಿದೆಯೋ ರಾಮೋ ವಾ ವಿಪ್ರಸತ್ತಮ ನನ್ನ ಗುರುಗಳಾದ ಪರಶುರಾಮರ ಈ ರೂಪದಲ್ಲಿ ಬಂದಿದ್ದಾರೆಯೋ ಅಥ ಸಾಕ್ಷಾತ್ ಹರಿಹಯ ಈ ರೂಪದಲ್ಲಿ ಬಂದಿದ್ದಾನೆಯೋ ಸಾಕ್ಷಾತ್ವಾ ವಿಷ್ಣು ಅಚ್ಯುತಃ ಇವರಿಗೆ ಮಾತ್ರ ಇಂಥ ವಿದ್ಯೆ ಶಕ್ಯ ನೀನು ಯಾರು ಅಂತ ಕೇಳ್ತಾನೆ ಅಂದರೆ ಅವನಿಗೆ ಏಮಾರಿ ಹೋದ ಗೊತ್ತಾಗಲಿಲ್ಲ ಅದಕ್ಕೆ ಅರ್ಜುನ ಹೇಳ್ದ ಅಯ್ಯ ಕರ್ಣ ನಾಸ್ಮಿ ಕರ್ಣ ಧನುರ್ವೇದೋ ನಾಸ್ಮಿ ರಾಮ ಪ್ರತಾಪವಾನೆ ಬ್ರಾಹ್ಮಣೋಸ್ಮಿ ಯುಧಾಂ ಶ್ರೇಷ್ಠ ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿದೆ ತನ್ನ ವಿವರಗಳನ್ನು ಕೊಡಲಿಲ್ಲ ಬ್ರಾಹ್ಮಣ ಅಂತ ಹೇಳಿ ಸುಳ್ಳಲ್ವೋ ಅರ್ಜುನ ಸುಳ್ಳು ಹೇಳ್ಬೋದು ಅಂದರೆ ಬ್ರಾಹ್ಮಣ ಅಂದರೆ ವಿಪ್ರ ಆ ಕ್ಷೇತ್ರ ಕ್ಷತ್ರಿಯರಲ್ಲೂ ಇತ್ತು ವೇದವನ್ನು ಅಧ್ಯಯನ ಮಾಡಿದವರೆಲ್ಲರೂ ಬ್ರಾಹ್ಮಣರೇ ಒಂದಲ್ಲ ಒಂದು ರೀತಿಯಲ್ಲಿ ಪರಮಾತ್ಮ ಬ್ರಹ್ಮ ವೇದವನ್ನು ಒಪ್ಪಿದವರು ಇದಕ್ಕೆಲ್ಲ ಸಮಾಧಾನಗಳನ್ನು ಪೂರ್ವಪಕ್ಷ ಮಾಡಿಕೊಂಡು ಸಿದ್ಧಾಂತ ಹೇಳ್ತಾರೆ ಅಲ್ಲಿಂದಾಚೆಗೆ ಕೃಷ್ಣ ತುಂಬ ಮೆಚ್ಚಿದ ದ್ರೌಪದಿ ಬಂದಳು ಕೊರಳಿಗೆ ಮಾಲಿಕೆ ಹಾಕಬೇಕು ಆಗ ಅರ್ಜುನ ಹೇಳಿದ ಸ್ವಲ್ಪ ತಡಿ ಇದು ಅವಸರ ಪಡುವ ವಿಷಯವಲ್ಲ ನಮ್ಮ ತಾಯಿಯನ್ನು ಕೇಳಬೇಕು ಏನೋ ಬಿಲ್ ಇಟ್ಟಿದ್ದಾರೆ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಸ್ಪರ್ಧೆಗೆ ಬಂದ್ವಿ ಹೊರತು ಇಲ್ಲಿ ಮದುವೆ ಆಗಬೇಕು ಅಂತ ನಾವು ಬಂದವರಲ್ಲ ನಮ್ಮ ತಾಯಿನ ಕೇಳಬೇಕು ಅಂತ ಹೇಳಿ ಎಲ್ಲಿ ನಿಮ್ಮ ತಾಯಿ ಅಂದರೆ ಇಲ್ಲೊಂದು ಕಡೆ ಇದ್ದಾಳೆ ನಾವು ಕೇಳ್ಕೊಂಬರ್ತೇವೆ ಅಂತ ಅವ್ರು ಹೊರಟರು ರಾಜ ನೋಡಿದ ಇಲ್ಲ ಇಲ್ಲ ಕನ್ಯಾ ಕೊಟ್ಟಿದ್ದೇ ಆಯಿತು ಮದುವೆ ಯಾವತ್ತಾದರೂ ಆಗಲಿ ಈ ಹುಡುಗ ಗೆದ್ದಿದ್ದಾನೆ ಅವಳು ತಾಯಿ ಯಾರೋ ಏನೋ ಗೊತ್ತಿಲ್ಲ ಎಂಬುದಾಗಿ ದ್ರೌಪದಿಗೆ ನೀನು ನಿನ್ನನ್ನು ಗೆದ್ದಂತಹ ಈ ಪಣವನ್ನು ಗೆದ್ದಂತಹ ಒಬ್ಬ ವೀರನನ್ನು ಅನುಸರಿಸಿ ಹೋಗು ಅಂತ ಅವನು ಹೇಳಿಬಿಟ್ಟ ಐವರು ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಮುಂದೆ ಮುಂದೆ ಹೊರಟರು ದ್ರೌಪದಿ ಹಿಂದೆ ಹಿಂದೆ ಬರ್ತಾ ಇದ್ದಾಳೆ ಬಂದರೆ ಸಾಯಂಕಾಲವಾಗಿ ಬಿಟ್ಟಿದೆ ಸಂಧ್ಯಾಕಾಲ ಮುಗಿದಿದೆ ಬಾಗಿಲಲ್ಲಿ ಕೂತಿದ್ದಾಳೆ ನೆಲಮಾಳಿಗೆ ಬಾಗಿಲಲ್ಲಿ ಕುಂತಿದ್ದೇವಿ ಆಕಳಿಸ್ತಾ ಮಕ್ಕಳು ಬರಲಿಲ್ಲ ಭಿಕ್ಷೆ ತಗೊಂಬರಬೇಕು ಅಂತ ಹೊರಟರು ಅರಮನೆ ಕಡೆ ಮಾತ್ರ ಹೋಗಬೇಡ ಅಂತ ಹೇಳಿದ್ಲು ಅಲ್ಲೇ ಹೋಗಿದ್ದಾರೋ ಏನೋ ಬರಲಿಲ್ವಲ್ಲ ಅಂತ ಆ ಬಾಗಿಲನ್ನು ಮೆಲ್ಲಗೆ ಸರಿಸಿ ಧರ್ಮರಾಜ ಬಾಗಿಲಲ್ಲಿ ನಿಂತುಕೊಂಡು ಅಮ್ಮ ಬಂದಿದ್ದೇವೆ ಇವತ್ತು ಪುಷ್ಕಳವಾದ ಭಿಕ್ಷೆ ಸಿಕ್ಕಿದೆಯಮ್ಮ ಅಂತ ಅವನು ಆಲಂಕಾರಿಕ ಭಾಷೆಯಲ್ಲಿ ದ್ರೌಪದಿಯನ್ನು ಕರ್ಕೊಂಡು ಬಂದಿದ್ದೇವೆ ಅಂತ ಮನಸ್ಸಲ್ಲಿಟ್ಟುಕೊಂಡು ಪುಷ್ಕಳವಾದ ಭಿಕ್ಷೆ ಸಿಕ್ಕಿತು ಅಂತ ಹೇಳಿದ ಕೂಡಲೇ ಅದನ್ನು ಅರ್ಥ ಮಾಡಿಕೊಳ್ಳದೆ ಕುಟೀಗತ ಸಾತು ಪುತ್ರವು ಪ್ರೋವಾಚ ಭುಂಕ್ತೇತಿ ಸಮೇತ್ಯ ಸರ್ವೇ ಹಾಗೇನಪ್ಪ ಯುಧಿಷ್ಠಿರ ನೀವೆಲ್ಲರೂ ಸಮವಾಗಿ ಹಂಚಿಕೊಂಡು ಆ ಇವತ್ತು ಪುಷ್ಕಳವಾಗಿ ಭಿಕ್ಷೆ ಸಿಕ್ತು ಅಂತ ಹೇಳಿದ್ರಲ್ಲ ಅದನ್ನು ಒಟ್ಟಾಗಿ ಸಮವಾಗಿ ಅನುಭವಿಸಿ ಅಂತ ಆಶೀರ್ವಾದ ಮಾಡಿಬಿಟ್ಲು ಮಾತ್ರ ವಾಕ್ಯ ಧರ್ಮರಾಜ ತಲೆ ಚಚ್ಚಿಕೊಂಡು ಕುಸಿದು ಕೂತ ಅಯ್ಯೋ ನಾನೇನು ಹೇಳಿದೆ ಏನು ಮಾಡಿಬಿಟ್ಟೆ ಕುಂತಿ ಬೆಚ್ಚಿದಳು ನಾ ಸರಿಯಾಗಿ ಹೇಳಿದ್ವಿ ತಪ್ಪಾಯ್ತಾ ಭಿಕ್ಷೆ ತರಲಿಲ್ವಾ ನೋಡಮ್ಮ ಇವತ್ತು ಭಿಕ್ಷೆ ಅಂದರೆ ಹುಡುಗಿನ ಬಂದಿದ್ದೇವೆ ದ್ರುಪದನ ಸಭೆಗೆ ಹೋಗಬೇಕಾಯಿತು ಕ್ಷತ್ರಿಯರಿಗೆ ಬಗ್ಲಿಲ್ಲ ಬಿಲ್ಲು ಆ ಮತ್ಸ್ಯಂತ್ರ ನಮ್ಮ ತಮ್ಮ ಇದನ್ನು ಹೀಗೆ ಮಾಡಿದ ಇವತ್ತು ಕನ್ಯೆ ನಮಗೆ ಪ್ರಾಪ್ತವಾದ್ದು ಐದು ಜನ ಹಂಚ್ಕೊಳ್ಳಿ ಅಂದ್ಬಿಟ್ಟಿಲ್ಲಮ್ಮ ಇದು ಹೇಗಮ್ಮ ಮಾಡೋದು ಅಂತ ಹೇಳಿ ಧರ್ಮರಾಜ ಹೇಳ್ತಾನೆ ತಾಯಿ ಹೇಳಿದ್ರೆ ಹೇಳ್ಕೊಳ್ಳಿ ಏ ಅರ್ಜುನ ತ್ವಯಾಜಿತ ಪಾಲ್ಗುಣ ಯಾಜ್ಞಸೇನೀ ದ್ರೌಪದರಾಜನ ಹೆಸರು ಯಜ್ಞಸೇನ ಅಂತ ಅದಕ್ಕೆ ದ್ರೌಪದಿಗೆ ಯಾಜ್ಞಸೇನಿ ಅಂತ ಒಂದು ಹೆಸರು ಕೃಷ್ಣಾದೇವಿ ಅಂತ ಒಂದು ಹೆಸರು ದ್ರೌಪದನ ಮಗಳಾದ್ರಿಂದ ದ್ರೌಪದಿಯಿಂದ ಒಂದು ಹೆಸರು ಪರ್ಯಾಯ ನಾಮಗಳು ತ್ವಯೈವ ಶೋಭಿಷ್ಯತಿ ರಾಜಪುತ್ರಿ ನೀನೇ ಕೈ ಹಿಡಿಯಪ್ಪ ಅವಳನ್ನು ಅಮ್ಮ ಹೇಳಿದ್ರೆ ಹೇಳ್ಕೊಳ್ಳಿ ತಿಳಿದೇ ಹೇಳಿದ ಮಾತ್ರ ನಾವು ಬೆಲೆ ಕೊಡಬೇಕಾಗಿಲ್ಲ ಆದರೆ ಮದುವೆ ಹೇಗಾಗಬೇಕು ಗಾಂಧರ್ವ ಕ್ರಮದಲ್ಲಲ್ಲ ಪ್ರಜ್ವಾಲ್ಯತಾಂ ಅಗ್ನಿ ಅಗ್ನಿಸಾಕ್ಷಿಯ ಕೈ ಹಿಡಿಬೇಕು ನೀನೇ ಕೈ ಹಿಡಿ ಅಂತ ಹೇಳಿದ ಮೇಲೆ ಇಲ್ಲಿ ದೊಡ್ಡ ಚರ್ಚೆ ಶುರುವಾಗಿ ಹೋಯಿತು ತಾಯಿ ಹೇಳಿದ ಮಾತನ್ನ ಎಲ್ಲರೂ ಕೇಳಬೇಕೆ ಬೇಡವೇ ಎಂಬುದಾಗಿ ಜಿಷ್ಣೋಹೋ ಭಕ್ತಿ ಸ್ನೇಹ ಸಮನ್ವಿತಂ ದೃಷ್ಟಿಂ ನಿವೇಶಯ ಮಾಸು ಪಾಂಚಾಲ್ಯಾಂ ಪಾಂಡುನಂದನಾ ಹಿಂದೆ ಬಂದಿದ್ದ ದ್ರೌಪದಿಯನ್ನು ಐವರೂ ಕಣ್ಣು ಬಿಟ್ಟು ನೋಡಿದರು ಕಾಮ್ಯಂ ಹಿ ರೂಪಂ ಪಾಂಚಾಲ್ಯ ವಿಧಾತ್ರ ವಿಹಿತಂ ಸ್ವಯಂ ಆ ಕತ್ತಲೆಯಲ್ಲಿ ಮಿಣುಗು ಬೆಳಕಲ್ಲಿ ನೋಡ್ತಾರೆ ಬ್ರಹ್ಮದೇವ ಏನು ಸೃಷ್ಟಿ ಮಾಡಿದ್ದಾನೆ ಇವಳನ್ನು ಏನು ಮಾಡಬೇಕು ತೇಷಾಂ ಆಕ ಆಕಾರ ಪ್ರಭಾವಜ್ಞ ಕುಂತಿ ಪುತ್ರೋ ಯುಧಿಷ್ಠಿರ ದ್ವೈಪಾಯನ ವಚಃ ಕೃಷ್ಣಂ ಸಸ್ಮಾರ ಮನುಜರ್ಷಭ ಆ ಹೊತ್ತಲ್ಲಿ ವೇದವ್ಯಾಸರ ವಾಕ್ಯವೊಂದನ್ನು ನೆನೆದುಕೊಂಡ ಧರ್ಮರಾಜ ದ್ವೈಪಾಯನ ವಚ ಅಂದರು ದ್ವೈಪಾಯನರು ಏನು ಹೇಳಿದರು ಎಂಥ ಆಪತ್ಕಾಲ ಬಂದರೂ ತಾಯಿ ಮಾತನ್ನು ಮೀರಬಾರದು ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಕೂಡ ಇವತ್ತು ಘೋರವಾದ ಪ್ರತಿಜ್ಞೆ ಮಾಡಬೇಕಾದ ಸಂದರ್ಭದಲ್ಲಿ ಜನ ಹೇಳ್ತಾರೆ ತಾಯಾಣೆಗೂ ಸತ್ಯ ಸ್ವಾಮಿ ನಾನು ಹೇಳುವುದು ಭೂಮಿ ತಾಯಿ ಆಣೆ ತಾಯಿ ಮೇಲೆ ಆಣೆ ಹಾಕಿಬಿಟ್ರೆ ಮುಗಿದು ಹೋಯಿತು ಭೂಮೇರ್ ಗುರುತರಮ್ಮಾತ ಸ್ವಯಂ ಧರ್ಮರಾಜನೇ ಮುಂದೆ ಹೇಳ್ತಾನೆ ಯಕ್ಷಪ್ರಶ್ನೆಯಲ್ಲಿ ಅತ್ಯಂತ ಪೂಜ್ಯವಾದ ವಸ್ತು ಯಾವುದು ಲೋಕದಲ್ಲಿ ತಾಯಿ ಆದ್ದರಿಂದ ತಾಯಿ ಮಾತನ್ನು ಮೀರ್ತಕ್ಕದ್ದಲ್ಲ ತಾಯಿ ಮಾತನ್ನು ನಡೆಸೋದಂದ್ರೆ ಹೇಗೆ ಐವರು ಗಂಡಂದರು ಒಬ್ಬಳನ್ನು ಕೈ ಹಿಡಿಯೋದು ಹೇಗೆ ಲೋಕವಿದ್ವಿಷ್ಟ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋವಷ್ಟರಲ್ಲಿ ಹಿಂದ್ರಿಂದ ಯಾರೋ ಕೆಮ್ಮಿದ್ದು ಕೇಳಿಸ್ತು ನೋಡ್ತಾರೆ ಶ್ರೀಕೃಷ್ಣ ನಿಂತಿದ್ದಾನೆ ಶ್ರೀಮನ್ ಮಹಾಭಾರತದಲ್ಲಿ ಅತ್ಯಂತ ಸುಂದರವಾದ ಸ್ನೇಹ ಪ್ರಸಂಗ ಕೆಲವೇ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಕನ್ನಡದಲ್ಲಿ ಕಾದಂಬರಿಕಾರರು ಇಂತಹ ಜಾಗಗಳನ್ನು ದೊಡ್ಡದಾಗಿ ಬರೆದರೆ ಅನೇಕರಿಗೆ ರುಚಿ ಉಂಟಾಗತ್ತೆ ವೃಷ್ಣಿ ಪ್ರವೀರಸ್ತು ಕುರು ಪ್ರವೀರಾನ್ ಆಶಂಸಮಾನ ಸಹ ರೋಹಿಣೇಯ ಜಗಾಮತಾಂ ಭಾರ್ಗವ ಕರ್ಮಶಾಲಾಂ ಯತ್ರಾಸತೆ ತೇ ಪುರುಷ ಪ್ರವೀರ ಕುಂಬಾರರು ಅಂತ ಹೇಳಿಬಿಡ್ತೇವೆ ಭಾರ್ಗವ ಗೋತ್ರದವರು ಅವರೆಲ್ಲ ಬ್ರಾಹ್ಮಣರು ಕುಂಬಾರ ಶೆಟ್ರು ಅಂತ ಹೇಳ್ತೇವೆ ಕುರುಬ ಶೆಟ್ರು ಕುಂಬಾರ ಶೆಟ್ರು ಇವರೆಲ್ಲ ವೈಶ್ಯರಲ್ಲಿ ಸೇರಿಕೊಳ್ತಾರೆ ಇವತ್ತು ನಾವು ಜಾತಿಗಳಿಗೆ ಅಪಾರ್ಥಗಳನ್ನು ಹಚ್ಚುತ್ತೇವೆ ಅದು ಭಾರ್ಗವ ಕರ್ಮ ಮಡಿಕೆ ಮಾಡುವುದು ತತ್ರೋಪವಿಷ್ಟಂ ಪ್ರದೀರ್ಘಬಾಹುಂ ದದರ್ಶ ಕೃಷ್ಣ ಸಹಿರೋ ಸಹರೋಹಿಣೇಯ ಯುಧಿಷ್ಠರನ್ನು ಕಣ್ಣಿಂದ ನೋಡಿರಲಿಲ್ಲ ಅಲ್ಲಿ ತನಕ ಶ್ರೀಕೃಷ್ಣ ಮತ್ತು ಬಲರಾಮರು ನೋಡಿದರು ಆಲಿಂಗನ ಮಾಡಿಕೊಂಡರು ಕೃಷ್ಣ ಯಾರು ಅನ್ನೋದು ಯಾರಿಗೂ ಹೇಳಬೇಕಾಗಿಲ್ಲ ತಲೆಯಲ್ಲಿ ಸುಂದರವಾದ ನವಿಲ್ಗರಿ ಕೈಯಲ್ಲಿ ಕೊಳೆ ಹಿಡಿದಿದ್ದಾನೆ ಸರ್ವಾಲಂಕಾರ ಭೂಷಿತನಾಗಿದ್ದಾನೆ ಮೇಘದಂತೆ ಸ್ವಲ್ಪ ಕಪ್ಪು ವರ್ಣದವನಾಗಿದ್ದಾನೆ ಅತ್ಯಂತ ಆಕರ್ಷಕವಾದ ರೂಪ ಕುಂತಿದೇವಿಗೆ ನಮಸ್ಕಾರ ಮಾಡಿದ ಕೃಷ್ಣ ಕೃಷ್ಣೋಹಮಸ್ಮೀತಿ ಪೀಡ್ಯ ಪಾದವು ತಾಯಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಮ್ಮ ಸೋದರತೆ ಸೌಖ್ಯವಾಗಿದ್ದೀಯ ಕುಂತಿ ಕೃಷ್ಣನ್ ನೋಡಿದ್ಲೋ ನೋಡಿರ್ಲಿಲ್ವೋ ಮುಂಚೆ ಗೊತ್ತಿರಲಿಲ್ಲ ಮಗು ದೇವಿಕಿ ಪುತ್ರ ಅಲ್ವೇನೋ ನೀನು ಚೆನ್ನಾಗಿದ್ದೀಯನಪ್ಪ ಹೌದು ಕೃಷ್ಣೋ ಹಮಸ್ಮಿ ಮಾಡಿದ ಆಮೇಲೆ ಧರ್ಮರಾಜನಿಗೆ ಗೊತ್ತಾಯಿತು ನಿಸ್ಸಂದೇಹವಾಗಿ ಇವನೇ ಕೃಷ್ಣ ಆದ್ದರಿಂದ ಅವನನ್ನು ಕುರಿತು ಆಲಿಂಗನ ಮಾಡಿಕೊಂಡು ಧರ್ಮರಾಜ ಕೇಳ್ತಾನೆ ಅಜಾತಶತ್ರುಶ್ಚ ಕುರು ಪ್ರವೀರ ಪಪ್ರಚ್ಛ ಕೃಷ್ಣಂ ಕುಶಲಂ ವಿಲೋಕ್ಯ ಎಲ್ಲರೂ ಸೌಖ್ಯವೆ ವಸುದೇವ ಸೌಖ್ಯವೆ ದೇವಿಕೆ ಸೌಖ್ಯವೆ ದ್ವಾರಕೆಯಲ್ಲಿ ಎಲ್ಲರೂ ಯೋಗಕ್ಷೇಮ ಕೇಳಿದ್ದಾನೆ ಕಥಂ ವಯಂ ವಾಸುದೇವತ್ವಯೇಹ ಗೂಢ ವಸಂತೋ ವಿದಿತಾಶ್ಚ ಸರ್ವೇ ಇಲ್ಲಿ ರಹಸ್ಯ ಗೊತ್ತಾಗುತ್ತೆ ನಾವು ಎಲ್ಲೋ ಭಿಕ್ಷೆ ಎತ್ತತಾ ಎಲ್ಲೋ ಅರ್ಗಿನ ಮನೆಯಲ್ಲಿ ಸುಟ್ಟು ಹೋದ್ರು ಅಂತ ವದಂತೆಯಲ್ಲಿ ಊರು ಊರು ತಿರುಗ್ತಾ ತಿರುಗ್ತಾ ಇಲ್ಲಿ ಬಂದು ಈ ನೆಲಮಾಳಿಗೆಯಲ್ಲಿ ಕುಂಭ ಕುಂ ಕುಂಭಕಾರನ ಮನೆಯಲ್ಲಿ ಅಡಗಿದ್ರೆ ನಿನಗೆ ಹೇಗೋ ಗೊತ್ತಾಯಿತು ಕೃಷ್ಣ ನಾವಿಲ್ಲಿದ್ದೇವೆ ಅಂತ ಹೇಗೆ ಗೊತ್ತಾಯಿತು ಅಂದರೆ ಈ ಕಥೆ ಗೊತ್ತಿತ್ತೆ ಇಲ್ವೇ ಕೃಷ್ಣನಿಗೆ ರಹಸ್ಯ ಉದ್ಘಾಟನೆ ಜಾಗ ಇದು ಬ್ರವೀದ್ ವಾಸುದೇವ ಪ್ರಹಸ್ಯ ಕೃಷ್ಣ ಜೋರಾಗಿ ನಕ್ಕ ಅವನೇ ಮಾಡಿಸಿದ್ದಾನೆ ಇದೆಲ್ಲವನ್ನ ಧರ್ಮರಾಜನ ಹೇಳ್ತಾನೆ ಒಂದು ಗೂಢ ಭಾಷೆಯಲ್ಲಿ ಗೂಢೋಪಿ ಅಗ್ನಿ ಜ್ಞಾಯತೆಯೇವ ರಾಜನ್ ಅಗ್ನಿಯನ್ನು ಮುಚ್ಚಿಡೋದಕ್ಕಾಗತ್ತೆ ಅನ್ನೋ ಧರ್ಮರಾಜ ಅಗ್ನಿಯಲ್ಲಿದ್ದರೂ ಅಗ್ನಿಯೇ ಅದು ಜ್ವಾಲೆ ಹೊಗೆ ಮತ್ತೊಂದು ರೂಪದಲ್ಲಿ ಗೊತ್ತಾಗ್ಬಿಡುತ್ತಪ್ಪ ಈ ವೈವರು ದೈವಾಂಶ ಸಂಭೂತರು ಒಬ್ಬೊಬ್ಬರು ಒಂದೊಂದು ಅಗ್ನಿಯಂತೆ ಆಯುಧದಂತೆ ನಿಮ್ಮನ್ನು ಮುಚ್ಚಿಡುವುದಕ್ಕೆ ಸಾಧ್ಯವೇ ನನಗೆ ಗೊತ್ತಿತ್ತ ಹ್ಯಾವ್ ಫಾಲೋಯಿಂಗ್ ಯು ತ್ವ ವಿಕ್ರಮಂ ಪಾಂಡವೇಯಾನತೀತ್ಯ ಕೋನ್ಯಕರ್ತ ವಿದ್ಯತೆ ಮಾನುಷೇಶು ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಗಾದರೂ ಈ ಮತ್ಸ್ಯಂತ್ರ ಭೇದನ ಆಗ್ತಿತ್ತೇನಪ್ಪ ಅಂತ ಹೇಳುವುದರಲ್ಲಿ ನಾನೇ ಅಲ್ವೇ ಇದನ್ನು ಮಾಡಿಸಿದ್ದು ಅರ್ಜುನನಿಗೆ ಸೂಚನೆಯನ್ನು ಕೊಟ್ಟು ದೃಷ್ಟಿಯ ಸರ್ವೇ ಪಾವಕ ದ್ವಿಪ್ರಮುಕ್ತ ದೈವದ ಬಲದಿಂದ ಅಯ್ಯ ನೀವೆಲ್ಲರೂ ಅರಗಿನ ಮನೆಯಿಂದ ಯೂ ಯೂಯಂ ಘೋರಾತ್ ಪಾಂಡವಾ ಶತ್ರು ಸಾಹಾಹ ಶತ್ರುಗಳನ್ನು ಸಹಿಸಿಕೊಂಡಿದ್ದೀರಿ ದೈವ ನಿಮ್ಮನ್ನು ಉಳಿಸಿತು ದಿಷ್ಟ್ಯಾ ಪಾಪೋ ಧೃತರಾಷ್ಟ್ರಸ್ಯ ಪುತ್ರ ಸಹಾಮಾತ್ಯೋ ನ ಸಕಾಮೋ ಭವಿಷ್ಯತಿ ದೈವ ದುರ್ಯೋಧನರ ಬಾಯಲ್ಲಿ ಮಣ್ಣು ಹಾಕಿತು ಧೃತರಾಷ್ಟ್ರನ ವಂಚಿಸಿತು ಅವರ ಇಷ್ಟ ಇಷ್ಟಾರ್ಥಗಳು ಸಿದ್ಧಿಯಾಗಲಿಲ್ಲ ಅಂದರೆ ಅದಕ್ಕೆಲ್ಲ ತಾನೇ ಏರ್ಪಾಡು ಮಾಡಿದ್ದೇನೆ ಎನ್ನುವ ಸೂಚನೆಯನ್ನು ಕೊಡ್ತಾನೆ ಅದು ಕೊಟ್ಟ ಮೇಲೆ ಕೃಷ್ಣ ಒಂದು ಅಮೋಘವಾದ ಸಂತೋಷ ಸಂದೇಶವನ್ನು ಕೊಡ್ತಾನೆ ಇದು ಶ್ರೀದು ಶ್ರೀಮನ್ ಮಹಾಭಾರತ ಸಂದೇಶ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ ಭದ್ರಂ ವೋಸ್ತು ನಿಹಿತಂ ಯದ್ಗುಹಾಯಂ ವಿವರ್ಧಧ್ವಂ ಜ್ವಲನ ಇವೈಧಮಾನಾ ಭದ್ರಂ ವೋಸ್ತು ನಿಹಿತಂ ಯದ್ಗುಹಾಯಂ ನಿಮ್ಮ ಹೃದಯ ಗುಹೆಯಲ್ಲಿ ಒಂದು ನಿಧಿಯನ್ನೇನಿಟ್ಟಿದ್ದಾನೆ ಭಗವಂತ ಅದು ನಿಮಗೆ ಸಕಲ ಮಂಗಳಗಳನ್ನು ಮಾಡಲಿ ಆ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ಸರ್ವದಾ ಮಾಡಿ ದೈವ ಬಲವಿದ್ದವನಿಗೆ ಅರ್ಥಬಲವೂ ಬರ್ತದೆ ದೈವಬಲವಿದ್ದವನಿಗೆ ರಾಜ್ಯಬಲ ರಾಜ್ಯ ಬಲ ಬರ್ತದೆ ದೈವ ಬಲವಿದ್ದವನಿಗೆ ಜನಬಲ ಉಂಟಾಗತ್ತೆ ಆ ದೈವ ಬಲವಿಲ್ಲದೆ ಇದ್ದವನಿಗೆ ಆವ ಬಲವಿದ್ದರೇನು ದೈವ ಆದ್ದರಿಂದ ತಮ್ದು ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಕಠೋಪನಿಷತ್ತಲ್ಲಿ ಯಮದೇವ ನಿಶಿಕೇತನ ಹೇಳ್ತಾನೆ ಹೃದಯಾಂತರಾಳದಲ್ಲಿದ್ದಾನೆ ಭಗವಂತ ಅಧ್ಯಾತ್ಮ ಯೋಗೇನ ಅಧ್ಯಾತ್ಮ ಯೋಗ ಯಾರಿಗಿಂತ ಅವ್ನು ತಿಳ್ಕೊಳ್ಬೇಕು ವೈದಿಕ ಯೋಗದಿಂದ ಅರ್ಥ ಮಾಡಿಕೊಳ್ಳು ಅದರ ಛಾಯೆಯಲ್ಲಿ ಶ್ರೀಕೃಷ್ಣ ನಿಮ್ಮ ಹೃದಯದಲ್ಲಿ ದೇವರಿದ್ದಾನೆ ನಾನೇ ಇದ್ದೇನೆ ನಿನ್ನ ಹೃದಯದಲ್ಲಿ ಧರ್ಮರಾಜ ಧರ್ಮವನ್ನು ಹಿಡಿಯೋ ತನಕ ನಿಮಗೇನು ಆಪತ್ತು ಉಂಟಾಗೋದಿಲ್ಲ ಅಂತ ಹೇಳಿ ಮಾವೋ ವಿಧು ಪಾರ್ಥಿವ ಕೇಚಿದೇವ ಯಾಸ್ಯಾವಹೇ ಶಿಬಿರ ಇವತಾವತಿ ನಿಮಗೆ ಮತ್ತೆ ನೀವು ಹಸ್ತಿನಾಪುರಕ್ಕೆ ಹೋಗಿ ನಿಮ್ಮ ರಾಜ್ಯವನ್ನು ಪಡ್ಕೊಳ್ಳೋ ತನಕ ನೀವು ಪಾಂಡವರು ಅಂತ ಯಾರಿಗೂ ಗೊತ್ತಾಗದೇ ಅಲ್ಲಿ ಯಾಕೆಂದರೆ ರೆಕ್ಕೆ ಪುಕ್ಕ ಇನ್ನೂ ಬಲಿಯದೇ ಇರುವಂತಹ ಪಕ್ಷಿಗಳು ಈಗ ತಾನೇ ದ್ರೌಪದಿ ವಿವಾಹ ಏರ್ಪಟ್ಟಿದೆ ಸ್ವಲ್ಪ ಬಲ ರಾಜಬಲ ರಾಜಕೀಯ ಬಲ ನಿಮಗೆ ಉಂಟಾಗ್ತಾ ಇದೆ ಆದರೆ ನೀವು ಚೆನ್ನಾಗಿ ರೆಕ್ಕೆ ಬೆಳೆಯಬೇಕು ಅಲ್ಲಿ ತನಕ ನಾನು ನಿಮ್ಮ ಹಿಂದೆಯೇ ಇರ್ತೇನೆ ಅಲ್ಲಿ ತನಕ ಶತ್ರುಗಳು ಯಾರು ನಿಮ್ಮನ್ನು ತಿಳ್ಕೊಳ್ಳದೇ ಇರಲಿ ಕೊಲಿಸುವ ಯತ್ನವನ್ನು ಮಾಡದೇ ಇರಲಿ ವಿಧು ಪಾರ್ಥಿವ ಕೇಚಿದೇವ ಯಾಸ್ಯಾವೇ ಶಿಬಿರ ಇವತಾವತಿ ಸರಿ ನಮಗೆ ಅಪ್ಪಣೆ ಕೊಡಮ್ಮ ಕುಂತಿದೇವಿ ನಮ್ಮ ಶಿಬಿರಕ್ಕೆ ನಾವು ಹೋಗ್ತೇವೆ ಅಂತ ಬಲರಾಮಕೃಷ್ಣರು ಕುಂತಿದೇವಿಯ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂದರೆ ಇದಲ್ಲ ಈ ಛಾಯಿ ನಾಲ್ಕು ಶ್ಲೋಕದಲ್ಲಿ ಇದೆಲ್ಲ ಏರ್ಪಾಡು ಕೃಷ್ಣನದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ತಮಗೆ ಬಾಯಿ ಬಿಟ್ಟು ಹೇಳಿಲ್ಲ ಧರ್ಮರಾಜನಾಲಿಂಗನ ಮಾಡಿ ಅವನು ಪಾದಕ್ಕೆ ನಮಸ್ಕರಿಸಿ ಭೀಮನಿಗಿಂತ ಚಿಕ್ಕವನಾದ್ದರಿಂದ ಅವ್ರಿಗೂ ನಮಸ್ಕರಿಸಿ ಪಾಲ್ಗುಣ್ಣಾಲಿಂಗನ ಮಾಡಿಕೊಂಡು ಮಾದ್ರಿ ಪುತ್ರನ್ನು ಆಲಿಂಗಿಸಿ ನಿಮ್ಮ ಸಮಸ್ಯೆ ನೀವು ತೀರಿಸ್ಕೊಳ್ಳಿ ಇವರು ಹೇಗೆ ಮದುವೆ ಮಾಡಿಕೊಳ್ತಿರೋ ಬಿಡ್ತಿರೋ ನನ್ನ ಕರ್ತವ್ಯ ಮುಗಿಯಿತು ದ್ರೌಪದಿಯನ್ನು ಒಪ್ಪಿಸಿದ್ದೇನೆ ಅಂತ ಹೇಳಿ ತನ್ನ ಬಿಡಾರಕ್ಕೆ ಬಲರಾಮ ಮತ್ತು ಕೃಷ್ಣರು ಹೋಗಿಬಿಡ್ತಾರೆ ಈ ಕಡೆಯಲ್ಲಿ ರಹಸ್ಯದಲ್ಲಿ ಐವರು ಪಾಂಡವರನ್ನು ತನ್ನ ತಂಗಿ ದ್ರೌಪದಿಯನ್ನು ಅನುಸರಿಸಿ ಬಂದಂತಹ ದೃಷ್ಟದ್ಯುಮ್ನ ಚಕಿತನಾಗಿ ಅರಮನೆಗೆ ಹೋಗಿ ಹೇಳಿದ ಅಪ್ಪ ಕೆಲಸ ಕೆಟ್ಟು ಹೋಯಿತು ಒಂದು ದೃಷ್ಟಿಯಲ್ಲಿ ಸಂತೋಷ ಅವನು ಬ್ರಾಹ್ಮಣ ಅವನು ಅರ್ಜುನ ನಾವು ಪತ್ತೆ ಮಾಡಿದ್ದು ನಮ್ಮ ಉದ್ದೇಶ ಸಫಲವಾಯಿತು ಮತ್ಸೆಣ್ ತೆಟ್ಟದ್ದು ಸಾರ್ಥಕವಾಯಿತು ಅರ್ಜುನನೇ ಗೆದ್ದಿದ್ದಾನೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಆದರೆ ಆ ಮುದುಕಿ ಹುಚ್ಚು ಮುದುಕಿ ಕುಂತಿ ಅವಾಂತರ ಮಾಡಿಬಿಟ್ರು ಐವರು ಸೇರಿ ಹಚ್ಚಿಕೊಳ್ಳಿ ಅಂತ ಹೇಳಿಬಿಟ್ರು ಏನು ಮಾಡುವುದು ಹಠ ಮಾಡ್ತಾ ಇದ್ದಾನೆ ಧರ್ಮರಾಜ ತಾಯಿ ಮಾತು ಮೀರ್ತಕ್ಕದ್ದಲ್ಲ ಇದು ಹೇಗಾಗುವುದು ಒಂದು ಹುಡುಗಿಯನ್ನು ಐದು ಜನ ಮದುವೆ ಮಾಡಿಕೊಳ್ಳಿ ಎಲ್ಲರೂ ಉಂಟು ಲೋಕದಲ್ಲಿ ಅಪಹಾಸ್ಯಕ್ಕೀಡಾಗಲ್ಲ ಎಂಬುದಾಗಿ ಚಿಂತೆ ಮಾಡುವಾಗ ಅಲ್ಲಿ ವೇದವ್ಯಾಸರು ಬರ್ತಾರೆ ಇಲ್ಲಿ ಅನೇಕ ಧರ್ಮ ಸೂಕ್ಷ್ಮಗಳನ್ನು ನಾವು ಕೇಳ್ಕೊಳ್ಬೇಕು ಧ್ರುಪದ ಮಹಾರಾಜ ವ್ಯಾಸನನ್ನು ಕೇಳ್ತಾನೆ ಎಲ್ಲಾದರೂ ಉಂಟೆ ಇದು ಏಕಸ್ಯ ಬಹ್ಯೋ ಭೀತ ಮಹಿಷ್ಯ ಕುರುನಂದ ಒಬ್ಬ ಗಂಡನಿಗೆ ಅನೇಕ ಸ್ತ್ರೀಯರು ಉಂಟು ನಾವು ಕೇಳಿದ್ದೆ ಒಬ್ಬ ರಾಜಪುತ್ರ ಎಷ್ಟೊಂದು ಪತ್ನಿಯರನ್ನಾದರೂ ಮಾಡಿಕೊಳ್ಳಬಹುದು ರಾಜ್ಯ ಸುಸೂತ್ರವಾಗಿರಲಿ ಅಂತ ಆದರೆ ಇಲ್ಲಿ ಅನೇಕ ಪತ್ನಿಯರು ಬದಲಾಗಿ ಅನೇಕ ಪುರುಷರು ಒಬ್ಬ ಸ್ತ್ರೀಯನ್ನು ಕೈ ಹಿಡಿಯುವುದು ಇದು ಸರಿಯಲ್ಲ ಅಂತ ನನಗನ್ನಿಸುತ್ತೆ ಅಂದಾಗ ಧರ್ಮರಾಜ್ ಹೇಳ್ದ ಇಲ್ಲಲ್ಲ ನೀ ಹೇಳೋ ಸರಿಯಲ್ಲ ಸೂಕ್ಷ್ಮೋ ಧರ್ಮೋ ಮಹಾರಾಜ ನಾಸ್ಯ ವಿದ್ಮೋ ವಯಂಗತಿಂ ನನ್ನ ಬಾಯಲ್ಲಿ ಸುಳ್ಳು ಬರೋದಿಲ್ಲ ನನ್ನ ಬಾಯಿ ನನ್ನ ಬಾಯಲ್ಲಿ ಯಾತಕ್ಕೆ ಈ ಮಾತು ಬಂತು ಪುಷ್ಕಳವಾದಂಥ ಭಿಕ್ಷೆ ತಂದಿದ್ದೇವೆ ಅಂತ ನಾನು ಹೇಳುವುದೇನು ಸಮವಾಗಿ ಹಂಚಿಕೊಳ್ಳಿ ಅಂತ ತಾಯಿ ಹೇಳುವುದೇನು ನಾನೂ ಪ್ರಯತ್ನ ಪಟ್ಟು ಹೇಳಲಿಲ್ಲ ಅವಳೂ ಪ್ರಯತ್ನ ಪಟ್ಟು ಹೇಳಲಿಲ್ಲ ಇದರಲ್ಲೇನೋ ದೈವ ಮರ್ಮವಿದೆ ಅಂತ ಹೇಳಿದಾಗ ಆಗ ವೇದವ್ಯಾಸರು ನಿರ್ಣಯವನ್ನು ಕೊಡ್ತಾರೆ ಇದು ಹಿಂದೆಯೂ ಹೀಗೆ ನಡೆದಿತ್ತು ಶೂಯತೆ ಹಿ ಪುರಾಣೇ ಪಿ ಜಟಿಲ ಅನಾಮ ಗೌತಮಿ ಪ್ರೆಸಿಡೆಂಟ್ಸ್ ಅಂತ ಹೇಳ್ತೇವೆ ಒಂದು ನ್ಯಾಯ ತೀರ್ಣಿಯ ಕೊಡಬೇಕಾದ್ರೆ ಅತ್ಯಂತ ಕಠಿಣವಾದಂಥ ಒಂದು ಪಟ ಪ್ರಸಂಗ ಉಂಟಾದರೆ ನ್ಯಾಯಶಾಸ್ತ್ರದಲ್ಲಿ ಕೋರ್ಟಲ್ಲಿ ಪ್ರೆಸಿಡೆಂಟ್ಸ್ ನೋಡ್ತಾರೆ ಹಿಂದೆ ಯಾರು ಮಾಡಿದರೆ ಅಂತ ಅಂಥದ್ದೊಂದು ಎರಡು ಮೂರು ಪ್ರಸಂಗಗಳನ್ನು ಇಲ್ಲಿ ಉದಾಹರಿಸ್ತಾ ಇದ್ದಾರೆ ಹಿಂದೆ ಗೌತಮಿ ಅಂತ ಒಬ್ಬಳು ಹಳೆಯ ಕಾಲದಲ್ಲಿ ಒಬ್ಬ ಋಷಿ ಪತ್ನಿ ಋಷಿ ಅಧ್ಯಾಶಿತಪತಿ ಸಪ್ತ ಧರ್ಮಭೃತಾಂಬರ ಏಳು ಜನ ಗಂಡಂದ್ರಿದ್ರು ಅವಳಿಗೆ ತಥೈವ ಮುನಿಜ ವಾರ್ಕ್ಷಿ ತಪೋಭಿ ಭಾವಿತಾತ್ಮನಃ ವಾರ್ಕ್ಷಿ ಅಂತ ಇನ್ನೊಬ್ಬಳು ತಪಸ್ಸುನಿ ಇದ್ದಳು ಅವಳು ಸೋದರರನ್ನೇ ಮದುವೆ ಮಾಡಿಕೊಂಡಳು ಅವರು ಹಿವಚನಂ ಪ್ರಾಹು ಧರ್ಮ್ಯಂ ಧರ್ಮಜ್ಞ ಸಪ್ತಮ ಗುರುವಾಕ್ಯವನ್ನು ಮೀರಬಾರದು ಅಂತ ಶಾಸ್ತ್ರ ಹೇಳುತ್ತೆ ಇದು ನಡೆಯಬಹುದು ಮತ್ತು ವಕ್ಷಾಮಿ ಸರ್ವೇಷಾಂ ಇದು ಎಲ್ಲರೂ ಲೋಕದಲ್ಲಿ ಒಬ್ಬೊಬ್ಬರು ಸ್ತ್ರೀ ಗಂಡ ಮಾಡ್ಕೋಬೇಕು ಅಂತಲ್ಲ ಇದೊಂದು ಅಪೂರ್ವವಾದ ವಿನಾಯಿತಿ ಒಂದು ಎಕ್ಸೆಪ್ಷನಲ್ ಕೇಸ್ ಇದು ನಡೆಯಬಹುದು ಅಂತ ಹೇಳಿ ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತವನ್ನು ಕುರಿತು ಇಲ್ಲಿ ವರ್ಣಿಸ್ತಾರೆ ಅನೇಕ ಅಧ್ಯಾಯಗಳಲ್ಲಿ ಬಂದಿದೆ ಅದನ್ನು ನಾವು ಸಂಕ್ಷೇಪವಾಗಿ ನೋಡ್ಬೋದು ಈ ದ್ರೌಪದಿಯನ್ನು ಯಾರು ಇವಳು ಹಿಂದೆ ನಳಚಕ್ರವರ್ತಿಯ ಮಗಳಾಗಿದ್ದವಳು ನಾಳಾಯಿನಿ ಅಂದರೆ ನಳ ದಮಯಂತಿಯರ ಕಥೆ ಮಹಾಭಾರತದ ಕಥೆ ಪಾಂಡವರ ಕಥೆ ನಡೆಯುವುದಕ್ಕೆ ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ನಡೆದು ಹೋಗಿದ್ದ ಕಥೆ ಅದು ವನಪರ್ವದಲ್ಲಿ ಬರುತ್ತದೆ ಆ ಕಥೆಯ ಮೂಲವನ್ನು ಇಲ್ಲಿ ವೇದವ್ಯಾಸರು ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ಆಯುಷ್ಯ ಹೋಮ ಮಾಡುವಾಗ ಒಬ್ಬ ಮನುಷ್ಯನಿಗೆ ಅಪಮೃತ್ಯು ತಲುಗಬೇಕು ಅಂತ ಹೇಳುವಾಗ ಒಂದು ಮಂತ್ರದಲ್ಲಿ श्रियं लक्ष्मीमौपलामम्बिकाङ्गां षष्ठीं जयाम् इन्द्रसेने एत्युदाहुः तां विद्यां ब्रह्मयोनिगुं सरूपाम् ಇಹಾಯುಷೇ ಇದಕ್ಕೆ ಘೃತ ಸೂಕ್ತ ಅಂತ ಹೆಸರು ಆಯುಷ್ಯ ಸೂಕ್ತ ಅಂತ ಹೇಳ್ತೇವೆ ಪುಟ್ಟಿದ ಮಕ್ಕಳಿಗೆ ವರ್ಷ ವರ್ಷ ವರ್ಷದಂತೆ ಈ ದಿವಸ ಹೋಮ ಮಾಡುವಾಗ ಇವರ ಹೆಸರುಗಳನ್ನು ಹೇಳ್ತೇವೆ ಶ್ರೀಯಂ ಲಕ್ಷ್ಮೀಂ ಔಪಲಾಂ ಅಂಬಿಕಾಂಗಾಂ ಷಷ್ಠೀಂ ಜಯಾಂ ಇಂದ್ರಸೇನೆ ಎತ್ಯುದಾಹು ಲಕ್ಷ್ಮೀದೇವಿಯು ಉಪಲನ ಪತ್ನಿಯಾದ ಔಪಲ ಎಂಬುವಳು ಅಂಬಿಕೆ ಪಾರ್ವತಿಯು ಆರನೇವಳು ಜಯ ಎಂಬುವಳು ಏಳನೇವಳು ಈ ನಾಳಾಯಿನಿ ಇಂದ್ರಸೇನೆ ಎಂಬುವಳು ಇವರು ತಮ್ಮ ಪಾತಿವ್ರತ್ಯದಿಂದ ಗಂಡಂದರನ್ನು ಹೇಗೆ ಬದುಕಿಸಿಕೊಂಡರೋ ಜೀವಂತ ಇಟ್ಟರೋ ಹಾಗೆ ಈ ಹೋಮ ಯಾರ ಹೆಸರು ನಡೆಯುತ್ತೋ ಅವನು ದೀರ್ಘಾಯುಷ್ಮಂತನಾಗಲಿ ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ಏಕಾಗ್ನಿಕಾಂಡದ ಮಂತ್ರ ಅಂದರೆ ಸಾಮಾನ್ಯವಾದ ಕಥೆಯಲ್ಲ ಇದು ಆ ಇಂದ್ರಸೇನೆ ನಾಳಾಯನಿ ಎಂಬುವಳು ಮುದ್ಗಲ ಗೋತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಪತ್ನಿಯಾಗಿದ್ದವಳು ಕುಷ್ಠರೋಗಿಯನ್ನು ಗುಚರಿಸಿ ಅವನಿಂದ ಅನೇಕ ವರವನ್ನು ಪಡೆದುಕೊಂಡು ಪತಿಯ ಸೌಖ್ಯವನ್ನು ಚೆನ್ನಾಗಿ ಅನುಭವಿಸಿಯೂ ತೃಪ್ತಿಯಾಗದೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ಅವನ ತಪಸ್ಸಿಗೆ ಭಂಗ ಉಂಟಾದಾಗ ಏನು ಮನುಷ್ಯಳಾಗಿ ಹುಟ್ಟು ಐವರು ಪತಿಯರನ್ನು ಹೊಂದು ಎಂಬುದಾಗಿ ಶಾಪ ಕೊಟ್ಟದ್ರಿಂದ ಆ ನಾಳಾಯಣಿ ಎಲ್ಲಿ ದ್ರೌಪದಿಯಾಗಿ ಹುಟ್ಟಿದ್ರು ಅನ್ನುವುದು ಮತ್ತೆ ಶಾಪದ ಕತೆ ಆರಂಭದಿಂದ ಹಿಡಿದು ಕೊನೆಯವರೆಗೂ ಶಾಪದ ಕಥೆ ಮಹಾಭಾರತ ಅಂತ ಅಂತೇನು ಹೇಳಿದ್ವು ಇನ್ನೂ ತುಂಬ ಚೆನ್ನಾಗಿ ಶೋಧಿಸಬೇಕಾಗಿದೆ